ಗಾಡಿ ನಂಬೋರಣ್ಣ ಎಕ್ಸಿಬಿಷನ್ಗೆ ಗಾಡಿ ನಂಬೋರಣ್ಣ ಎಕ್ಸಿಬಿಷನ್ಗೆ ಹಳ್ಳಿ ಗೋರಿ ಉಡೋಗದ ಸೀರೆ ತರಕೆ ಸೀರೆ ತರಕೆ ಕಿವಿಗೆಡೋ ಲೋಲ ಲಾಟ ಕಿವಿ ಕಿವಿಗೆಡೋ ತಗ್ದಿನ್ ಲೋಲ ಕಲ್ಸ್ಕೊಳ್ಳಕ್ಕೆ ಬಂತ ಬಂತ ನಂಬೋರ ಎರಡನೇ ಟಿಕೆಟ್ ತಕೊಂಡು ಮರಿ ಕರ್ಕೊಂಡು ಹೋದ ಬೋರ ಬೆಲ್ಲು ನಂದಿಗೆ ಮಾರಿ ಕೇಳ್ದ ಅಪ್ಪ ನನ್ಗೊಂದ್ ನೋದಕ್ಕೆ ಬೋರ ಕೊಟ್ಟ ಬಿಲ್ಲೆಗ್ ಮೂರು ನೋದಕ್ಕೆ ಮಾರಿ ತಪ್ನೆ ಮಂಕ ಕುಂತ ಜಪ್ ನಂಗೆ ಕುಂತ ಜಪ್ ನಂಗೆ ಮನೆಗ್ ಹೋದ್ರೆ ಬೋರಿ ಬಿಟ್ಟಳ ಮನೆಗ್ ಹೋದ್ರೆ ಬೋರಿ ಬಿಟ್ಟಳ ನತ್ತ ನತ್ತ ನತ್ತ ನೋಡ್ದ ನಗೋ ಬೊಂಬೆನ ನತ್ತ ನತ್ತ ನತ್ತ ಮಗನಗೋ ಬೊಂಬೆನ ಮರಿ ಹೆದ್ರಿ ಅಪ್ಪನ್ ತಪ್ಪೊಂಡ್ ಆಳ್ತಾ ಇದ್ದಾಗ ಬೋರ ನಗ್ದು ಕೈ ಕೈ ಮುಗ್ದು ಆಡ್ಬಿದ್ಬಿಟ್ಟುಟ ನಗೋ ನಿಲ್ಲು ಬಿಡಪ್ಪ ಬೊಂಬೆ ರಾಯ ಮುದ್ದು ಮಾರಿ ಅಲ್ಲೇ ಸುತ್ತಿ ಸುತ್ತಿ ಸಾಕಾಗ್ ಬಂದ ಬಿಸ್ಕತ್ ಅಂಗಡಿಗೆ ರಾಗಿ ಬಿಸ್ಕತ್ ಚಾಂಪಲ್ ರೋಚಿ ನೆತ್ತಿಗೆ ಬಿಟ್ಟು ಮಾರಿ ಕಾಟ ತಾಡಿಲಾರ್ದೆ ಅಂದ್ರೆ ಓಸಿ ಕೊಂಡ್ಕೊಂಡ ಸಾಕಪ್ಪ ಸಾಕು ಮರಿ ಕಾಟ ಮರಿ ಆಡಿದ್ದೆ ಆ